ಭೀಮನಿಂದ ದುರ್ಯೋಧನನ ತೊಡೆಗಳ ಭರ್ಸನವಾಯಿತು ಊರುಭ್ಯಾಂ ಪ್ರಾಹಿಣೋ ದ್ರಾಜನ್ನೇ ಗತಾಂ ವೇಗೇನ ಪಾಂಡವ ಊರು ದುರ್ಯೋಧನಸ್ಯಾಥ ಸ ನಿರ್ಘಾತಾಹ ಪಾಂಶುವರ್ಷಂ ಪಪಾತಃ ಚಚಾಲ ಪೃಥಿವೀ ಚಾಪಿ ಸುವೃಕ್ಷಕ್ಷುಪರ್ವತ ವರ್ಷಮಖವಾಂ ಪುತ್ರೇ ನಿಪಾತಿತೆ ಯಕ್ಷಾಂ ರಾಕ್ಷಸಾನಾಂಚ ಪಿಶಾಚಾನಾಂ ತಥೈವ ಚ ಅಂತರಿಕ್ಷೇ ಮಹಾನಾದ ಶ್ರೂಯತೆ ಭರತರ್ಷಭ ಪುಲ್ಲಿಂಗಾಯವನಾರ್ಯಸ್ತು ಸ್ತ್ರೀಲಿಂಗ ಪುರುಷಾಭವನ್ನೇ ದುರ್ಯೋಧನೆ ತದಾ ರಾಜನ್ನೇ ಪತಿತೇ ತನಯೇ ತವ ಭೀಮನ ಪ್ರತಿಜ್ಞೆಯನ್ನು ಪೂರೈಸಿತು ಬಬುಹು ವಾತಾಹ ಸನಿರ್ಘಾತಃ ಆದರೆ ಲೋಕಕ್ಕೆ ಅದರಿಂದ ಒಳ್ಳೆಯದಾಗಲಿಲ್ಲ ಪುಷ್ಪವೃಷ್ಟಿ ಆಗಲಿಲ್ಲ ಬಿರುಗಾಳಿ ಉಂಟಾಯಿತು ಮಣ್ಣನ್ನು ಹೊತ್ತುಕೊಂಡು ಬಂದಿತು ಭೂಕಂಪವಾಯಿತು ಬೆಟ್ಟಗಳ ಕೋಡುಗಳು ಮರಗಳು ಉರುಳಿ ಬಿದ್ದವು ಆಮೇಲೆ ಮಳೆ ಹುಯಿತು ಅಂತರಿಕ್ಷೇ ಮಹಾನಾದ ಆಕಾಶದಲ್ಲಿ ದೇವತೆಗಳು ಬಹಳಷ್ಟು ಕೋಲಾಹಲದ ಶಬ್ದಗಳನ್ನು ಮಾಡಿದರು ದುರ್ಯೋಧನ ಬಿದ್ದಿದ್ದಕ್ಕೆ ಇಷ್ಟೆಲ್ಲ ಅರ್ಥವೇ ಅಂತ ಕೇಳಿದರೆ ಇದರಿಂದ ಮುಂದೆ ಬಂದದ್ದು ಇನ್ನಷ್ಟು ಉಗ್ರವಾದ ಕಲಿಯುಗ ಅದಕ್ಕೋಸ್ಕರವಾಗಿ ಪುಲ್ಲಿಂಗ ಯವನಾರ್ಯಸ್ತು ಸ್ತ್ರೀಯರಲ್ಲಿ ಗಂಡಸು ತನದ ಭಾವ ಉಂಟಾಯಿತು ಸ್ತ್ರೀಲಿಂಗ ಪುರುಷಾಭವನ್ನೇ ಗಂಡಸರಲ್ಲಿ ಸ್ತ್ರೀ ಭಾವ ಉಂಟಾಯಿತು ಲಿಂಗ ವ್ಯತ್ಯಾಸದ ಭಾವ ದೃಷ್ಟ್ವಾತಾನ್ ಅದ್ಭುತೋತ್ಪಾತಾನ್ ಪಂಚಾಲಾಹ ಪಾಂಡವೈಸ್ಸಹ ಸಹ ಪಾಂಚಾಲರು ಪಾಂಡವರು ಪರಸ್ಪರ ಸೇರಿಕೊಂಡು ಇದೇನಿದು ಹೀಗಾಯ್ತಲ್ಲ ಅಂತ ಯೋಚನೆ ಮಾಡುವಾಗ ಗೌರ್ ಗೌರಿತಿ ಮಂದ ದ್ರೌಪದಿ ಸಂ ಭೀಮಸೇನನ ಕೋಪ ಆರಲಿಲ್ಲ ಕೆಳಗೆ ಬಿದ್ದರೂ ಇವನು ಸಾಯಲಿಲ್ಲ ಇನ್ನು ಬಂಡ ಧೈರ್ಯ ಇತ್ತು ಉಸಿರು ಬದುಕಬೇಕು ನವಾಸೆ ಚಪಲಾವನಿಗೆ ದುರ್ಯೋಧನನಿಗೆ ಎಲ್ಲೋ ಮೂಢ ನಮ್ಮನ್ನು ದನಗಳು ದನಗಳು ಅಂತ ಬೈದೆಲ್ಲ ಯತ್ ಸಭಾಯಂ ಹಸನ್ ಅಸ್ಮಾನಿ ತದಾ ವದಸಿ ದುರ್ಮತೆ ತಸ್ಯಾವಹ ಸಸ್ಯ ಫಲ ಮಧ್ಯ ಅವತ್ತು ನೀನು ಮಾಡಿದ ಅವಮಾನಕ್ಕೆ ಇವತ್ತು ನಾನು ಅವಮಾನವನ್ನು ಮಾಡ್ತೇನೆ ಅಂತ ಹೇಳಿ ಏವಮುಕ್ತವಾಸ ವಾಮೇನ ಪದ ಮೌಲಿಂ ಉಪಾಸ್ಪೃಶತಿ ಎಡಗಾಲಲ್ಲಿ ಭೀಮಸೇನ ದುರ್ಯೋಧನನ ತಲೆಯನ್ನು ಒದ್ದಿದ್ದಾನೆ ಶಿರಶ್ಚರಾಜ ಸಿಂಹಸ್ಯ ಪಾದೇನ ಸಮಲೋಡೆಯದು ಬೆಳೆದು ನಿಂತ ಕ್ರೋಧವೆಂಬುದು ಒಂದು ಮರಣದಿಂದ ತೀರುವುದಿಲ್ಲ ನಾವು ಸಮಾಜದಲ್ಲಿ ಇದನ್ನು ತಿಳ್ಕೊಳ್ಬೇಕು ಒಬ್ಬ ಹಿಟ್ಲರ್ ಸದ್ದದ್ರಿಂದ ಇಡೀ ಯೂರೋಪಿಗೆ ಶಾಂತಿ ಬರಲಿಲ್ಲ ನಾಳೆ ಒಬ್ಬ ಬಿನ್ಲ್ಯಾಡನ್ ಹೋಗುವುದರಿಂದ ಮಧ್ಯಪ್ರಾಚ್ಯದ ದೇಶಕ್ಕೆ ಶಾಂತಿ ಬರುವುದಿಲ್ಲ ದುಷ್ಟರು ಇದ್ದರೂ ಕೆಟ್ಟದ್ದನ್ನು ಮಾಡ್ತಾರೆ ಹೋದರೂ ಕೆಟ್ಟದ್ದನ್ನೇ ಮಾಡಿ ಹೋಗ್ತಾರೆ ಭೀಮಸೇನ ಕೋಪ ಇರಲಿಲ್ಲ ಯಾಕೆ ಅದು ಅಷ್ಟು ವರ್ಷ ಬೆಳೆದ ನಿಂತ ಕೋಪ ಯೋಸ್ಮಾನ್ ಪುರ ಉಪನೃತ್ಯಂತಹ ಮೂಢ ಗೌರಿತಿ ಗೌರಿತಿ ಬಲಿಷ್ಠರಾದ ನಮ್ಮನ್ನು ದನಗಳು ದನಗಳು ಎಂಬುದಾಗಿ ಸುತ್ತ ನರ್ತನ ಮಾಡಿದ್ರಲ್ಲ ನಾಸ್ಮಾಕಂ ವಿಕೃತಿ ವನ್ಹಿ ನಾಕ್ಷದ್ಯೂತಂ ನ ವಂಚನಾ ಸುಬಾಹೋಲಮಾಶ್ರಿತ್ಯ ಪ್ರಭಾಧಾಮೋ ವಯಂ ರಿಪುನಿ ನಾವೇ ನಿಮ್ಮ ಜೊತೆಯಲ್ಲಿ ಜೂಜನ್ನಾಡುವುದಿಲ್ಲ ನಿಮಗೆ ಬೆಂಕಿಯನ್ನಿಡುವುದಿಲ್ಲ ಜೀವಂತ ಸುಡಿಸುವುದಿಲ್ಲ ವಂಚನೆಗಳನ್ನು ಮಾಡುವುದಿಲ್ಲ ಬಾಹುಬಲದಿಂದಲೇ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕೋ ಕಳಿಸ್ತೇವೆ ಅಂಥೇಳಿ ಪುನಶ್ಚರಾಜ್ಞ ಪದಿತಸ್ಯ ಭೂಮವು ಅಷ್ಟು ಹೇಳಿ ಇನ್ನೂ ಒಂದ್ಸಲ ಎಡಗಾಲಿಂದ ಒದ್ದಿದ್ದಾನೆ ಭೀಮಸೇನ ಕಿರೀಟ ದೂರದಲ್ಲಿ ಹೋಗಿ ಬಿತ್ತು ಇದನ್ನು ಧರ್ಮರಾಜ ಒಪ್ಪಲಿಲ್ಲ ಮಾ ಶಿರೋಸ್ಯ ಮಾ ಧರ್ಮಸ್ಥೇತಿ ಗೋ ಭವೇತ್ ಅವನು ಧರ್ಮ ಬಿಟ್ಟ ಅಂತ ನಾವು ಧರ್ಮವನ್ನು ಬಿಡಬಾರದು ರಾಜ ಜ್ಞಾತಿ ಹತಶ್ಚಾಯಂ ನೈತತಿ ನ್ಯಾಯಂ ತವಾನಘ ನಮಗೆ ಅವನ ದಾಯಾದಿ ಸ್ವಲ್ಪ ಕಾಲ ರಾಜನಾಗಿದ್ದ ಅಭಿಷೇಕವಾಗಿತ್ತು ಆಗಿರಲಿಲ್ವೋ ಬೇರೆ ವಿಷಯ ರಾಜನ ತಲೆಯನ್ನು ಉದಯಬಾರದು ಎಂಬುದಾಗಿ ಸಾಶ್ರುಕಂಠೋ ಯುಧಿಷ್ಠಿರ ಅಂಥ ಸ್ಥಿತಿಯಲ್ಲಿಯೂ ದುರ್ಯೋಧನನಿಗೆ ಮರುಗುತ್ತಾನೆ ಧರ್ಮರಾಜ ಕಣ್ಣೀರನ್ನು ಹಾಕಿ ಅದಕ್ಕೆ ದುರ್ಯೋಧನ ಹೇಳ್ತಾನೆ ಹೇಳಿ ಹೇಳಿ ಬಿಡು ಒದಿಲಿ ಒದಿಲಿ ತಾ ತಮನ್ಯುಹು ನತೇ ಕಾರ್ಯಹು ನಾತ್ಮ ಶೋಚಸ್ತಯ ತಥಾ ಹೇ ಧರ್ಮರಾಜ ನಿನ್ನ ತಮ್ಮ ನನ್ನನ್ನು ಅಂತ ನೀನೇನು ಬೇಜಾರು ಮಾಡ್ಕೋಬೇಡ ನೂನಂ ಪೂರ್ವಕೃತಂ ಕರ್ಮ ಸುಘೋರಂ ಅನುಭೂಯತೆ ದುರ್ಯೋಧನನಿಗೆ ಹೇಳ್ತಾನೆ ಧರ್ಮರಾಜ ಅವನು ಅಂತ ಬೇಜಾರು ಮಾಡ್ಕೋಬೇಡ ಇನ್ನು ಪೂರ್ವಜನ್ಮದ ಪಾಪಫಲ ಹೀಗೆ ಮಾಡಿಸ್ತು ಆತ್ಮನೋಹ್ಯಪರಾಧೇನ ಮಹತಿ ವ್ಯಸನಮೀದೃಶಂ ನೀನೊಬ್ಬ ಮಾಡಿದ ದೋಷದಿಂದ ಎಷ್ಟೊಂದು ಜನ ಸತ್ತಿದ್ದಾರೆ ನೋಡು ಘಾತಯಿತ್ವ ವಯಸ್ಯಾಂಶ್ಚ ಭ್ರಾತೃನತ ಪಿತೃನಿ ಪುತ್ರಾನ್ ಪೌತ್ರಾನಿ ಅನ್ಯಾಂಸ್ತೋ ನಿಧರಂಗತಃ ತವಾಪರಾಧ ತಸ್ಮಾಭಿ ಭ್ರಾತರಸ್ತೆ ನಿಪಾತಿತ ನಿನ್ನ ತಪ್ಪಿನಿಂದ ನಾವೇ ನಿನ್ನ ತಮ್ಮಂದರನ್ನು ಕೊಲ್ಲಬೇಕಾಯಿತು ತ್ವಮೇಕ ಸುಸ್ಥಿರೋ ರಾಜನ್ನೇ ಸ್ವರ್ಗೇ ತೇ ನೆಲೆಯೋ ಧ್ರುವ ಈ ಮಾತು ಹೆಚ್ಚಾಯಿತು ಧರ್ಮರಾಜಂದು ಸತ್ತು ನೀನು ವೀರ ಸ್ವರ್ಗಕ್ಕೆ ಹೋಗ್ತಾ ಇದ್ದೀಯ ದುರ್ಯೋಧನ ನಿಮ್ಮನ್ನೆಲ್ಲ ಕೊಂದ ನಾವು ನರಕಕ್ಕೆ ಹೋಗ್ತೇವೆ ಧರ್ಮರಾಜ ಹೇಳುವ ಮಾತಲ್ಲ ಇದು ಅತಿ ಇದು ವಯಂ ನರಕ ಸಂಯಂ ವೈ ದುಃಖಂ ಪ್ರಾಪ್ಸ್ಯಾಮ ದಾರುಣಂ ಆ ಹೊತ್ತಲ್ಲಿ ಬಲರಾಮ ಬೇರೆ ಆಕ್ಷೇಪವನ್ನು ತೆಗಿತಾನೆ ಇದು ಮಾಡಿ ಸರಿಯಿಲ್ಲ ತೊಡೆ ಕಳೆಗೆ ಹೊಡೆದಿದ್ದಾನೆ ಅಂತ ಅದೆಲ್ಲ ಹೇಳಿದ್ದಾಗಿದೆ ಅದಕ್ಕೆ ಕೃಷ್ಣ ಅವನಿಗೆ ಸಮಾಧಾನವನ್ನು ಹೇಳಿದ ಅವರವರು ಪ್ರತಿಜ್ಞೆ ಇತ್ತು ಪ್ರತಿಜ್ಞೆಯನ್ನು ತೀರಿಸಿಕೊಂಡ್ರು ಕ್ಷತ್ರಿಯನಿಗೆ ಪ್ರತಿಜ್ಞೆ ಎಂಬುದು ಮುಖ್ಯ ಅಷ್ಟೇ ಅಲ್ಲದೆ ಅವರವರ ಬಲವನ್ನು ಅವರವರು ವೃದ್ಧಿ ಮಾಡಿಕೊಂಡಿದ್ದಾರೆ ಆತ್ಮವೃದ್ಧಿ ಮಿತ್ರವೃದ್ಧಿ ಮಿತ್ರ ಮಿತ್ರೋದಯ ಇದು ಮೂರು ಬಗೆಯಲ್ಲಿ ವೃದ್ಧಿ ಶತ್ರುಕ್ಷಯ ಶತ್ರುಮಿತ್ರ ಕ್ಷಯ ಶತ್ರುಮಿತ್ರ ಮಿತ್ರಕ್ಷಯ ಇದಾರು ಸ್ವಪಕ್ಷ ವೃದ್ಧಿ ನಮಗೆ ಪಾಂಡವರು ಸಹಜ ಮಿತ್ರರು ಆದ್ದರಿಂದ ಅಣ್ಣ ಬಲರಾಮ ಈ ಪಾಂಡವರ ಅಭ್ಯುದಯದಲ್ಲಿ ನಾವು ನಮ್ಮ ಅಭ್ಯುದಯವನ್ನು ಕಾಣಬೇಕು ನನ್ನ ಸೈನ್ಯವನ್ನೇ ಕೊಟ್ಟಿದ್ದೆ ದುರ್ಯೋಧನಿಗೆ ಆದರೂ ಅವನಿಗೆ ಅಲ್ಲಿಲ್ಲ ಸ್ವಕಾಹ ಪಿತೃಶ್ವಸುಹು ಪುತ್ರಾಹ ನಮ್ಮ ತಂದೆಗೆ ಸೋದರಿಯ ಮಕ್ಕಳಿವರು ಪ್ರತಿಜ್ಞಾ ಪಾಲನಂ ಧರ್ಮ ಕ್ಷತ್ರಿಯಸ್ಯೇ ಹವೇಜ್ಞಹಂ ಸುಯೋಧನಸ್ಯ ಕದಯ ಭಂಕ್ತಾಸ್ಯ ಊರು ಮಹಾಹವೇತಿ ಪೂರ್ವಂ ಪ್ರತಿಜ್ಞಾತಂ ಭೀಮ ಮಾಡಿದ ಪ್ರತಿಜ್ಞೆ ಹದಿಮೂರು ವರ್ಷಕ್ಕೆ ಹಿಂದೆ ನೀ ಕೇಳಿರಲಿಲ್ಲವೇ ಶೇಡು ಅಂತ ಹೇಳಬಾರದು ಅವತ್ತು ಆ ಪ್ರತಿಜ್ಞೆ ಯಾತಕ್ಕೆ ಬಂತು ದ್ರೌಪದಿಗೆ ಎಷ್ಟು ಅವಮಾನ ಮಾಡಿದರು ಯೌನಃ ಸ್ವೈಹಿ ಸುಖಹಾರ್ದೈಹಿ ಸಂಬಂಧ ಸಹ ಪಾಂಡವೈಹಿ ನಮಗೆ ಸ್ವಂತ ಸಂಬಂಧಿಗಳು ಪಾಂಡವರು ಕೌರವರು ಸ್ವಲ್ಪ ದೂರದವರು ತೇಷಾಂ ಹಿ ವರ್ಧಿನೋ ಅವರ ವೃದ್ಧಿಯಿಂದ ನಾವು ಬೆಳೀತೇವೆ ಅದರಿಂದ ಧರ್ಮ ಸುಚರಿತಃ ಸದ್ಭಿ ಸಚದ್ವಾಭ್ಯಾಮ್ ನಿಯಚ್ಛತಿ ಕೃಷ್ಣನ ಮಹಾವಾಕ್ಯ ಇದು ಸುಚರಿತಃ ಸದ್ಭಿ ಸತ್ಪುರುಷರು ಧರ್ಮವನ್ನು ಚೆನ್ನಾಗಿ ಆಚರಿಸಬೇಕು ಸಚ ನಿಯಚ್ಛತಿ ಅವೆರಡೂ ಸಂಕೋಚಗೊಳ್ಳುವುದು ಒಬ್ಬ ಮನುಷ್ಯನ ಐಶ್ವರ್ಯ ಧರ್ಮಾರ್ಜಿತವಾದ ಐಶ್ವರ್ಯ ಸಂಕೋಚಗೊಳ್ಳುವುದು ಆದ್ದರಿಂದ ಧರ್ಮಾರ್ಥೌ ಧರ್ಮ ಚಾ ಚ ಕಾಮಾರ್ಥೌ ಚಾಪ್ಯಬೀಡಯನ್ನೇ ಧರ್ಮಕ್ಕಾಗಿ ಇಟ್ಟ ಹಣವನ್ನು ಧರ್ಮಕ್ಕೇ ಖರ್ಚು ಮಾಡಬೇಕು ಕಾಮಕ್ಕೋಸ್ಕರವಾಗಿ ಪ್ರಜೆಗಳ ರಂಜನೆಗೋಸ್ಕರವಾಗಿ ಇಟ್ಟದ್ದನ್ನು ಅದಕ್ಕೆ ಉಪಯೋಗ ಮಾಡಬೇಕು ಇದನ್ನದು ಅದನ್ನು ಇದು ಅದಲು ಬದಲು ಮಾಡಬಾರದು ಧರ್ಮಾರ್ಥ ಕಾಮಾನ್ಯೋ ಸೋ ಸೋತ್ಯಂತಂ ಸುಖಮಷ್ಣುತೆ ಧರ್ಮಾರ್ಥ ಕಾಮಗಳಿಗೆ ಜೀವನದಲ್ಲಿ ಸಂದರ್ಭಗಳಿರ್ತವೆ ಧರ್ಮಕಾಲದಲ್ಲಿ ಕಾಮಾಚರಣೆ ಕಾಮ ಸಂದರ್ಭದಲ್ಲಿ ಧರ್ಮಾಚರಣೆ ಅದು ಹೊಂದುವುದಿಲ್ಲ ಇವುಗಳನ್ನು ಎಲ್ಲಿ ಮಿಶ್ರ ಮಾಡಬೇಕೋ ಮಾಡಬೇಕು ಆದ್ದರಿಂದ ತಜಿದಂ ವ್ಯಾಕುಲಂ ಸರ್ವಂ ಕೃತಂ ಧರ್ಮಸ್ಯ ಪೀಡನಾಥ ಈ ದುರ್ಯೋಧನ ಧರ್ಮದ ಪೀಡೆಯನ್ನು ಮಾಡಿ ತುಂಬ ಹಿಂಸೆ ಮಾಡಿದ್ದಾನಾದ್ದರಿಂದ ಇವತ್ತು ಅದೆಲ್ಲವನ್ನು ನಾವು ಸರಿ ಮಾಡಬೇಕು ಇನ್ನು ಮುಂದೆ ಒಳ್ಳೆಯ ಕಾಲ ಬರುತ್ತೆ ಆದರೂ ಬಲರಾಮ ಒಪ್ಕೊಳ್ಳಿಲ್ಲ ಭೀಮಸೇನ ಎಲ್ಲ ಹೆಚ್ಚು ಕಮ್ಮಿ ಮಾಡಿಬಿಟ್ಟ ಧರ್ಮವನ್ನೇ ಹಾಳು ಮಾಡಿಬಿಟ್ಟ ಇದು ಕಾಮಕ್ಕೋಸ್ಕರವಾಗಿ ಮಾಡಿದ್ದಾನೆ ನನಗಿದು ಒಪ್ಪಿಗೆ ಇಲ್ಲ ಒಪ್ಪಿಗೆ ಇಲ್ಲ ಅಂತ ಬಲರಾಮ ತಲೆಯನ್ನಾಡಿಸಿದ ಅದಕ್ಕೆ ಶ್ರೀಕೃಷ್ಣ ಉತ್ತರ ಕೊಡ್ತಾನೆ ಪ್ರಾಪ್ತಂ ಕಲಿಯುಗಂ ವಿದ್ಧಿ ಪ್ರತಿಜ್ಞಾ ಪಾಂಡವಸ್ಯ ಚ ಅಣ್ಣ ನೀನು ನಾನು ಒತ್ತು ಮಾಡುವುದೇನು ಕಲಿಯುಗ ಪ್ರಾಪ್ತವಾಯಿತು ಕಲಿಯುಗ ಬಂದು ಹೋಯಿತು ಅಂತ ಇದಾದ ಮೇಲೆ ಮೂವತ್ತಾರು ವರ್ಷ ಇರುತ್ತೆ ಕೃಷ್ಣಾವತಾರ ಇನ್ನು ಆ ಮೂವತ್ತಾರು ವರ್ಷ ಈ ಸಂಧಿ ಕಾಲದಲ್ಲಿ ಕೃಷ್ಣ ಹೇಳ್ತಾನೆ ನಾನು ಕಾಲಿನಿಂದ ತಡೆದಿಟ್ಟಿದ್ದೇನೆ ಕಲಿಪ್ರವಾಹವನ್ನು ಆದ್ದರಿಂದ ದುರ್ಯೋಧನ ಬಿದ್ದ ದಿವಸಕ್ಕೆ ಪ್ರಾಪ್ತಂ ಕಲಿಯುಗಂ ವಿಧಿ ಆದ್ದರಿಂದ ಕಲಿಯುಗದಲ್ಲಿ ಧರ್ಮ ಅಧರ್ಮಗಳ ಇಷ್ಟು ಗೊಂದಲವನ್ನು ನಾವು ತುಂಬ ತಲೆಗೆ ಹಚ್ಕೋಬಾರದು ಏನೇನು ಆಗುತ್ತೆ ಏನು ಗೊತ್ತಿಲ್ಲ ಅನೇನ ಕರ್ಣ ಸಂದಿಷ್ಟ ಪೃಷ್ಠತೋ ಧನುರಾಕ್ಷಣತೆ ಇವನೇ ಕರ್ಣನಿಗೆ ಹೇಳಿದ ಹಿಂದಿನಿಂದ ಹೋಗಿ ಹೊಡಿ ಅಭಿಮನ್ಯುವನ್ನ ಅಂತ ಆವತ್ತೇ ಶುರುವಾಯಿತು ಕಲಿಯುಗ ವ್ಯಾಯುಧೀಕೃತ್ಯ ಹತವಾನಿ ಸೌಭದ್ರಂ ಅಪಲಾಯಿನಂ ಯುದ್ಧದಲ್ಲಿ ಓಡದೆ ದಮಗುವನ್ನು ನಿರಾಯುಧನನ್ನಾಗಿ ಮಾಡಿ ಕೊಂದು ಹಾಕಿದ್ದಾರೆ ಜನ್ಮ ಪ್ರಭೃತಿ ಲುಬ್ಧಶ್ಚ ಪಾಪಶ್ಚ ಇವ ದುರಾತ್ಮವಾನಿ ಹುಟ್ಟಿದಾಗಲಿಂದ ಅವನು ಮಹಾಲೋಭಿ ಯಾರಿಗೂ ಏನೂ ಕೊಡಲಿಲ್ಲ ಎಲ್ಲ ನನಗೇ ಇರಲಿ ಇನ್ನವನು ಆದ್ದರಿಂದ ಊರ್ಧ್ವಮುತ್ಕ್ರಮ್ಯ ವೇಗೇನ ಜಿಗಾಂ ಸಂತ ಬಭಂಜ ಕದೆಯ ಚೋರು ನಸ್ಥಾನೇನ ಚಮಂಡಲೆ ನೀನು ಹೇಳುವ ಗದಾಯುದ್ಧದ ನಿಯಮವನ್ನೇ ನೋಡಿದರು ಊರ್ಧ್ವಂ ಉತ್ಕ್ರಮ್ಯ ವೇಗೇನ ಗದೆಯನ್ನು ಬೀಸುವಾಗ ಭೂಮಿಯ ಮೇಲೆ ಇರಲಿಲ್ಲ ಭೀಮಸೇನ ಬಭಂಜಗದೆಯ ಚೋರೂನ ಸ್ಥಾನೇನ ನಚ ಮಂಡಲಾಕಾರದಲ್ಲಿಯೂ ಸೋತಿರಲಿಲ್ಲ ಭೂಮಿ ಮೇಲಿಲ್ಲ ಆಕಾಶಕ್ಕೆ ಜಿಗ್ದಿದ್ದ ಜಿಗ್ದಿದ್ದ ಹೊಡೆಯುವುದು ತಪ್ಪಲ್ಲ ಧರ್ಮಚ್ಛಲಮಪಿಷ್ಟುತ್ವ ಕೇಶವ ಸವಿಶಾಂಬತೆ ನೈವ ಪ್ರೀತಮನಾರಾಮೋ ಭಜರಂ ಪ್ರಾಹ ಸಂಸದಿ ಸಂಸದಿ ಅಲ್ಲೆಲ್ಲ ಸೇರಿದ್ದಾರೆ ಪಾಂಡವ ಸೈನಿಕರಿನ್ನೂ ಯಾದವರು ಕೆಲವರು ರಾಮೋ ವಚನಂ ನೈವ ಪ್ರೀತಮನ ಇದು ಯಾವುದು ಬಲರಾಮನ ಮನಸ್ಸಿಗೆ ನೆಮ್ಮದಿ ತರಲಿಲ್ಲ ನನಗೆ ಒಪ್ಪಿಗೆ ಇಲ್ಲ ಕೃಷ್ಣ ಜಿಂಹಯೋಧೀತಿ ಲೋಕೇಸ್ಮಿನ್ ಖ್ಯಾತಿ ಯಾಸ್ಯತಿ ಪಾಂಡವ ದುರ್ಯೋಧನೋಪಿ ಧರ್ಮಾತ್ಮ ಗತಿಂ ಯಾಸ್ಯತಿ ಶಾಶ್ವತಿ ನೀನು ಏನಾರು ಹೇಳ್ಕೊ ಕೊನೆಯ ಯುದ್ಧದಲ್ಲಿ ಧರ್ಮದಿಂದ ಯುದ್ಧ ಮಾಡಿದವನು ದುರ್ಯೋಧನನೇ ಧರ್ಮ ಬಿಟ್ಟು ಯುದ್ಧ ಮಾಡಿದವನು ಭೀಮಸೇನ ನೇರವಾಗಿದ್ದ ಯುದ್ಧ ನಿಯಮದಂತೆ ಮಾಡ್ತಾ ಇದ್ದವನನ್ನು ವಾಮ ಮಾರ್ಗದಲ್ಲಿ ಕೊಂದಿದ್ದಾನೆ ಇದು ಮೊಂಡು ಇದು ಹಠ ಏನೋ ನಡೆಯುತ್ತೆ ಯಾವುದೋ ಬೆಂಕಿ ಹಚ್ತಾರೆ ಯಾರೋ ಏನೋ ಮಾಡ್ತಾರೆ ಕಮ್ಯುನಲ್ ಕ್ಲಾಶ್ ಅಂತ ಹೇಳ್ತೇವೆ ಕಮಿಷನ್ಗಳನ್ನು ಮಾಡ್ತಾರೆ ಜನರು ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ತಮಗೆ ಅನುಕೂಲವಾದದ್ದನ್ನೇ ಹೇಳ್ತಾರೆ ಜನರ ಮೋಹವನ್ನು ಬಿಡಿಸೋದಕ್ಕಾಗುವುದಿಲ್ಲ ಜನರ ಮೌಢ್ಯ ಪ್ರಜಾಪ್ರಭುತ್ವ ಅಂತ ಹೇಳ್ತೀರಿ ನ್ಯಾಯವನ್ನು ಒಪ್ಪುವುದಿಲ್ಲ ಜನ ಬಹಳಷ್ಟು ಸಂಖ್ಯೆಯಲ್ಲಿರುವ ಜನ ಏನು ಹೇಳ್ತಾರೆ ಅದೇ ಜನರ ಪ್ರೀತಿ ಕಾರಣವಾಗುತ್ತೆ ಹೊರತು ವರದಿಗಳು ಅವರು ಇವರು ಕೊಟ್ಟದ್ದು ರಾಮಾವತಾರ ಕಾಲದಿಂದ ವಾಲಿ ಎಂದು ಹಿಡಿದು ದುರ್ಯೋಧನ ವಧೆಯವರೆಗೆ ಜನಸಾಮಾನ್ಯರ ಅಭಿಪ್ರಾಯವೇ ಬೇರೆ ಇದನ್ನೆಲ್ಲ ಕೇಳ್ತಾ ಬಿದ್ದಿದ್ದ ಕೆಳಗಡೆ ರಾಮೇ ದ್ವಾರವತಿ ಮ್ಯಾತೆ ನಾತಿ ಪ್ರಮನಸೋಭವನ್ನೇ ಇಷ್ಟು ಹೇಳಿ ಬಲರಾಮ ಗದೆಯನ್ನು ಹೆಗಲ ಮೇಲೆ ಇಟ್ಕೊಂಡು ನೀನಾಯಿತು ಪಾಂಡವರಾಯಿತು ನನಗೆ ಯಾಕೆ ಬೇಕು ಈ ಗೋಳು ನನ್ನಷ್ಟು ನಾ ಹೋಗ್ತೇನೆ ಅಂತ ಬೇಜಾರು ಮಾಡಿಕೊಂಡು ರಥವನ್ನು ಹತ್ತಿ ದ್ವಾರಕೆಗೆ ಹೋಗಿಬಿಟ್ಟ ಕೃಷ್ಣ ಮತ್ತು ಬಲರಾಮರಲ್ಲಿ ಅಭಿಪ್ರಾಯ ಭೇದವಾಯಿತು ಆ ಅಭಿಪ್ರಾಯ ಭೇದ ಇನ್ನೂ ಉಳ್ಕೊಂಡಿದೆ ಜೈನ ಕವಿಗಳು ಒಂದು ರೀತಿ ಬರೀತಾರೆ ಕುಮಾರವ್ಯಾಸ ಒಂದು ರೀತಿ ಬರೀತಾನೆ ಮೂಲ ಭಾರತವನ್ನು ಯಾರೂ ನೋಡೋದಿಲ್ಲ ಇದು ಗ್ರಹಣ ಹಿಡಿದು ಬಿಟ್ಟಿದೆ ವಾಸುದೇವ್ ಹೇಳ್ತಾ ಇದ್ದಾನೆ ಧರ್ಮರಾಜ ಕಿಮರ್ತಂತ್ವಂ ಅಧರ್ಮಂ ಮನುಮನ್ಯಸೆ ನಮ್ಮಣ್ಣ ಬುದ್ಧಿ ಇಲ್ಲ ಏನೋ ಹೇಳಿದ ಅಂತ ಲೇ ಧರ್ಮರಾಜ ನೀನು ಯಾಕೋ ಇದನ್ನೆಲ್ಲ ತಪ್ಪು ತಪ್ಪು ಅಂತ ಹೇಳ್ತೀಯ ಅಂತ ಕೃಷ್ಣ ಅವನನ್ನು ಮೂದಲಿಸ್ತಾನೆ ಒಂದು ಕಾರ್ಯ ಅನ್ನುವುದು ದಿಢೀರಂತ ಸುಮ್ಮನೆ ಬರುವುದಿಲ್ಲ ಹಿಂದೆಲ್ಲ ಕಾರಣಗಳಿರ್ತವೆ ಕಾರಣ ನೋಡಿದೆ ನೀನು ಈಗ ಇದ್ದಕ್ಕಿದ್ದ ಹಾಗೆ ಒಂದಕ್ಕೆ ಮಾತ್ರ ನೋಡಿ ತಳ್ತಾ ಕೂತಿದ್ದೆ ದುರ್ಯೋಧನ ಸತ್ರು ಅಳ್ತೀಯ ಶಕುನಿ ಸತ್ರು ಅಳ್ತೀಯ ಸತ್ತವ್ರಿಗೆಲ್ಲ ಆಳುವುದು ನ್ಯಾಯವಲ್ಲ ಅವರವ್ರು ಏನು ಮಾಡಿದ್ರು ಅನ್ನೋದನ್ನು ನೋಡು ನಿನ್ನ ಪತ್ನಿಮಾನ ಕೈ ಹಾಕಿದವರು ವಿನಾಕಾರಣ ನಿಮ್ಮನ್ನು ಇದ್ದ ಕಡೆ ಇರಕೊಡದೆ ಅವನ ಹಚ್ಚಿದವರು ಅವರು ಹೋದರೆ ಇಷ್ಟೆಲ್ಲ ಪ್ರತಿಜ್ಞೆ ಮಾಡಿದ ಭೀಮಸೇನ ಅವನನ್ನು ಕೊಂದು ಹಾಕಿದರೆ ನಿನ್ನ ಗಂಟೆ ಏನು ಹೋಯಿತು ಪ್ರತಿಜ್ಞೆ ಯಾಕೆ ಮಾಡಿದೆ ಅಂತ ಅದಕ್ಕೆ ಕೇಳಲಿಲ್ಲ ಉಪಪ್ರೇಕ್ಷಿಸಿ ಅಕಸ್ಮಾತ್ ತ್ವ ಧರ್ಮಜ್ಞ ಸನ್ನರಾಧಿಪ ಧರ್ಮ ತಿಳಿದವನು ಏನು ತಪ್ಪಾಯ್ತು ಇದರಲ್ಲಿ ಅಂತ ಕೇಳಿದಾಗಿ ಯುಧಿಷ್ಠ ಹೇಳ್ತಾನೆ ಕಾರಣ ಕೊಡಲಾರೆ ನಮ್ಮಮೈ ತತ್ಪ್ರಿಯಂ ಕೃಷ್ಣ ಯದ್ರಾಜ ಮೃಕೋದರ ಅವನು ತೊಡೆ ಮುರು ಸಾಯಿಸಿದ್ದು ಹೋಗಲಿ ಕೊನೆಯಲ್ಲಿ ತಲೆಯನ್ನು ಕಾಲಿನಿಂದ ಓದಿದ್ದನ್ನು ಬದ್ಧನಲ್ಲ ಇದು ವೈರ ಸತ್ತ ಮೇಲೆ ಮರಣಾಂತಾನಿ ವೈರಾಣಿ ಅಲ್ಲಿಗೆ ಬಿಡಬೇಕು ನನಗದು ಒಪ್ಪಿಗೆ ಇಲ್ಲ ಭೀಮಸೇನಸ್ಯ ತದ್ದುಃಖಂ ಅತೀವ ಹೃದಯ ವರ್ತತೆ ಇದು ನನ್ನ ಮನಸ್ಸಲ್ಲಿ ಭೀಮ ಮಾಡಿದ್ದು ತಡೆಯೋಕ್ಕಾಗದೇ ಇರೋ ದುಃಖ ಉಂಟು ಮಾಡಿದೆ ತಸ್ಮಾತ್ ಹತ್ವ ಅಕೃತ ಪ್ರಜ್ಞಂ ಲುಬ್ಧಂ ಕಾಮವಶಾನುಗಂ ಲಭತಾಂ ಪಾಂಡವ ಕಾಮಂ ಧರ್ಮೇ ಅಧರ್ಮೇ ಚವಾಕೃತೆ ತಸ್ಮಾತ್ ಹತ್ವ ಅಕೃತ ಪ್ರಜ್ಞಂ ನೋಡಿ ದುರ್ಯೋಧನನಿಗೆ ಪ್ರಜ್ಞೆ ಇಲ್ಲ ಲುಬ್ಧಂ ಪರಮಲೋಭಿಯಾಗಿದ್ದಾನೆ ಕಾಮವಶಾನುಗಂ ರಾಜ್ಯವೆಲ್ಲ ತನಗೇ ಇರಲಿ ಅಂತ ಹೇಳ್ತಾನೆ ಇದೆಲ್ಲ ತಪ್ಪುಗಳಿವೆ ಆದರೂ ಆದರೂ ಭೀಮ ಅವನನ್ನು ಕಾಲಿನಿಂದ ಒದೆಯಬಾರದಾಗಿತ್ತು ಆದರೂ ಅನ್ನೋದು ಇದೆಲ್ಲ ಸರಿ ಆದರೂ ಅಂದರೆ ಇದು ಅದಕ್ಕೆ ಅದಕ್ಕೆ ಕಾರ್ಯಕಾರಣ ಸಂಬಂಧ ಬರೋದು ಆದರೂ ಹೀಗಾಗಬಾರ್ದಾಗಿತ್ತು ನಮ್ಮ ದೇಶದಲ್ಲಿ ನಡೀತಕ್ಕಂಥ ಹಿಂಸಾ ತಾಂಡವಗಳೆಲ್ಲದರಲ್ಲಿ ಅನೇಕರು ಕೆಲವರು ಶಾಂತಿವಾದಿಗಳು ಅತಿ ಶಾಂತಿ ಪ್ರಿಯರು ಇವತ್ತಿಗೂ ಹೀಗೆ ಹೇಳ್ತಾ ಇದ್ದಾರೆ ಕೃಷ್ಣ ನೋಡಿದ ಏನು ಹೇಳಲಿ ಇವನಿಗೆ ಏನು ಹೇಳಿದ್ರು ನಿಲ್ಸೋದಿಲ್ವಲ್ಲ ಅಂತ ಅದಕ್ಕೆ ದುರ್ಯೋಧನ ಕೆಳಗೆ ಬಿದ್ದಿದ್ದವನು ಬಾಯಿ ಆಡಿಸೋದಕ್ಕೆ ಬರ್ತಾ ಇಲ್ಲ ದವಡೆಯೆಲ್ಲ ಹೋಗಿದೆ ರಕ್ತ ಸುರಿದಿದೆ ಕಣ್ಣು ಮೂಗು ವಿಕಾರವಾಗಿದೆ ಅಲ್ಲಿಂದ ಗೊರಗೊರ ಅಂತ ಕೃಷ್ಣನನ್ನು ಧರ್ಮರಾಜನನ್ನು ಹತ್ತಿರ ಕರೆದು ಹೇಳ್ತಾನೆ ನೀನು ಯಾಕೆ ಕಳ್ತೀಯ ನನಗೋಸ್ಕರ ಏ ಕೃಷ್ಣ ನೀ ಮಾಡಿದ್ದು ನಾನು ನೋಡಲಿಲ್ವೇ ಇದು ಏನು ಹೇಳ್ತಾನೆ ಕಂಸದಾಸಸ್ಯ ದಾಯಾದ ಕೃಷ್ಣನಿಗೆ ಬಿರಿದು ಕೊಡ್ತಾ ಇದ್ದಾನೆ ಸಹಯೋಗಳಿಗೆ ಇಲ್ಲಿ ಕಂಸನ ದಾಸರಿಗೆ ದಾಯಾದಿಗಳು ನೀವು ಯಾದವರಂದ್ರೆ ಯಾರು ಕಂಸನ ದಾಯಾದಿಗಳು ಅವರಿಗೆ ದಾಯಾದ ನೀನು ನತೆ ಲಜ್ಜಾಸ್ತಿ ಅನೇನ ವೈ ನಿನಗೆ ಸ್ವಲ್ಪ ನಾಚಿಕೆ ಆಗೋದಿಲ್ವೇ ನೀವು ಹುಟ್ಟಿದಾಗಲಿಂದ ಮಾಡಿದ್ದೆಲ್ಲ ಬರಿಯ ಕಾರ್ಯ ಸ್ತ್ರೀಯನ್ನೇ ಕೊಂದೆ ಪೂತನೆಯನ್ನೇ ಕೊಂದೆ ಗಾಡಿಯನ್ನು ಮುರಿದೆ ಶಕಟನನ್ನು ಕೊಂದೆ ಜರಾಸಂದನ ವಂಚನೆಯಿಂದ ಕೊಂದೆ ಕಾಲಿಯವರನ್ನು ವಂಚನೆಯಿಂದ ಕೊಂದೆ ಈಗ ನನ್ನನ್ನು ವಂಚನೆಯಿಂದ ಕೊಲಿಸಿದ್ದೀಯೇ ಅಧರ್ಮೇಣ ಕದಾ ಯುದ್ಧೇ ಯದಹಂ ವಿನಿಪಾತಿತ ಅಧರ್ಮದಿಂದ ನೀನು ನನ್ನನ್ನು ವಂಚಿಸಿ ಭೀಮನಿಗೆ ಹೇಳಿಕೊಟ್ಟು ಊರು ಭಿಂದೀತಿ ಭೀಮಸ್ಯ ಸ್ಮೃತಿ ಮಿಥ್ಯ ಪ್ರಯಚ್ಛತ ತೊಡೆ ತಟ್ಟಿದ್ದು ನಾನು ನೋಡಲಿಲ್ಲ ಅಂತ ತಿಳ್ಕೊಂಡ್ಯ ಜ್ಞಾಪಕ ಮಾಡಿದ್ದೀಯೇ ನಾವಿಬ್ಬರು ಯುದ್ಧ ಮಾಡಿದರೆ ಮಧ್ಯದಲ್ಲಿ ನೀ ತಲೆ ಹಾಕಿದೆ ಕಿನ್ನ ವಿಜ್ಞಾತಮೇ ತನ್ಮೇ ನನಗೆ ತಿಳಿಲಿಲ್ಲ ಅಂತ ತಿಳ್ಕೊಂಡಿದ್ದೀಯ ನೀನು ಯದರ್ಜುನ ಮವೋಚಥಾಹ ಅರ್ಜುನ್ ಜೊತೆಯಲ್ಲಿ ಮಾತಾಡೋ ರೆಪವನ್ನು ಮಾಡಿ ಗಾತಯಿತ್ವ ಪಾಲಾನೇ ರಜು ಯುದ್ಧಾನ್ ಸಹಸ್ರಶಃ ನೇರವಾಗಿ ನಾನು ಯುದ್ಧ ಮಾಡ್ತಾ ಇದ್ದೆ ನೀನು ವಕ್ರಮಾರ್ಗದಲ್ಲಿ ನನ್ನ ಮಿತ್ರರನ್ನ ಬಂಧುಗಳನ್ನು ಹಿರಿಯರನ್ನೆಲ್ಲ ಕೋಲಿಸಿದೆ ಜಿಮ್ಮಹಿ ಉಪಾಯಿ ಬಹುವಿ ನತೇ ಲಜ್ಜಾ ನತೇ ಘೃಣ ನಿನಗೆ ನಾಶಿಕ ಇಲ್ಲ ನಿನಗೆ ಕರುಣೆ ಇಲ್ಲ ಈ ತಪ್ಪು ಅನ್ನೋ ಜ್ಞಾನವಿಲ್ಲ ಶಿಖಂಡಿನಂ ಪುರಸ್ಕೃತ್ಯ ಘಾತಿತಸ್ತೆ ಪಿತಾಮಹ ಕೆಲವು ಕನ್ನಡದ ಕವಿಗಳು ಇದನ್ನೇ ಪುರಸ್ಕಾರ ಮಾಡ್ತಾರೆ ಶಿಖಂಡಿಯನ್ನು ಮುಂದಿಟ್ಟು ಭೀಷ್ಮನನ್ನು ಕೊಲ್ಲಿಸಿದೆ ಅಲ್ಲ ಅದಕ್ಕೆ ಅದಕ್ಕೆ ಸಂಬಂಧ ಇತ್ತು ಭೀಷ್ಮ ಮಾಡಿದ ತಪ್ಪಿಗೆ ಅಂಬೆ ಆ ರೂಪದಲ್ಲಿ ಬಂದು ಸೇಡಿ ತೀರಿಸ್ಕೊಂಡ್ಲು ಇದೆಲ್ಲ ಕಥೆ ಇದೆ ಇಡೀ ಜಗತ್ತಿಗೆ ಗೊತ್ತಿದೆ ತನಗೆ ಅನುಕೂಲವಾದದ್ದನ್ನು ಹೇಳುವುದು ದುಷ್ಟ ರಾಜಕಾರಣಿಗಳು ದುರ್ಯೋಧನಂತ ತನಗನುಕೂಲವಾದದ್ದು ಹೇಳ್ತಾರೆ ಅಶ್ವತ್ಥಾಮ ಬದುಕಿದ್ರು ಸತ್ತ ಅಂತ ಸುಳ್ಳು ಹೇಳಿ ಗುರುಗಳನ್ನು ಕೊಲ್ಲಿಸಿದೆ ಒಂದೇ ಎರಡೇ ನೀ ಮಾಡಿದ್ದು ಅಂತ ಹೇಳಿ ಗೊರ ಗೊರ ಗೊರ ಅಂತಾನೆ ಬಾಯಲ್ಲಿ ಅದಕ್ಕೆ ಕೃಷ್ಣ ಉತ್ತರವನ್ನು ಕೊಡ್ತಾನೆ ನನ್ನನ್ನು ಯಾಕೋ ಬೈತಿಯೇ ತವ ಇವ ದುಷ್ಕೃತ ವೀರೋ ಭೀಷ್ಮದ್ರೋಣವು ನಿಪಾತಿತವು ನಿನ್ನ ಪಾಪಕ್ಕೆ ಬಲಿಯಾಗಿ ಹೋದರೆ ಹೊರತು ಭೀಷ್ಮದ್ರೋಣರು ಪಾಪಂ ಮಾರ್ಗಮನುಷ್ಠಿತ ಉದ್ದಕ್ಕೆ ನೀನು ಬರೀ ಪಾಪವನ್ನೇ ಮಾಡಿದ್ದಿ ಎಲ್ಲಿ ಒಂದು ಒಂದು ಧರ್ಮವನ್ನು ಮಾಡಿದರೆ ಹೇಳು ಯಾ ಚಮಾನಮ್ಮಯ ಮೂಢ ಪಿತೃಮಂಶಂನ ದಿತ್ಸಸಿ ಲೋಕದ ಋಷಿ ಎದುರಿಗೆ ನಿನ್ನ ಸಭೆಯಲ್ಲಿ ನಾನೇ ಬಂದು ಪಿತ್ರಾರ್ಜಿತ ಆಸ್ತಿ ಒಂದು ಹಳ್ಳಿಯನ್ನಾದರೂ ಕೊಡು ಅಂತ ಹೇಳಿದನಲ್ಲ ಧರ್ಮ ಅಲ್ಲವೇ ಕೊಟ್ಟೆಯ ನೀನು ಆದ್ದರಿಂದ ನೀನು ಇದನ್ನೆಲ್ಲ ಇವತ್ತು ಪಡ್ತಕ್ಕ ಕಷ್ಟಕ್ಕೆ ನಿನ್ನ ಕರ್ಮವೇ ಕಾರಣವೇ ಹೊರತು ನಮ್ಮನ್ನು ಇವರನ್ನು ಬೈಬೇಡ ಬೃಹಸ್ಪತೆ ಹೇ ನೋ ಉಪದೇಶ ಶ್ರುತಸ್ತ್ವಯ ಸಾಕ್ಷಾತ್ ಶುಕ್ರಾಚಾರ್ಯ ಬೃಹಸ್ಪತ್ಯಾಚಾರ್ಯ ಇಬ್ಬರೂ ಬಂದು ನೀತಿಯನ್ನು ಹೇಳಿದ್ರು ಸಭೆಯಲ್ಲಿ ವೃದ್ಧ ಅನುಪಾಸಿತ ಶೈವ ಹಿರಿಯರ ಮಾತನ್ನು ಕೇಳಲಿಲ್ಲ ವಿದ್ವೀರ್ನ ಮಾತನ್ನು ಕೇಳಲಿಲ್ಲ ಭೀಷ್ಮನ ಮಾತನ್ನು ಕೇಳಲಿಲ್ಲ ಕೃತವಾನಸಿ ಅಕಾರ್ಯಾಣಿ ವಿಪಾಕಸ್ತಸ್ಯ ಭುಜ್ಯತಾಂ ನಿನ್ನ ಆ ಕಾರ್ಯಗಳ ಫಲವನ್ನು ನೀನು ಅನುಭವಿಸು ಕರ್ಮ ಸಿದ್ಧಾಂತ ಯಾರಿಗೆ ಕೊಡ್ತೀಯೇ ನಿನ್ನ ಕರ್ಮದ ಫಲ ಇಷ್ಟು ಹೇಳಿದರೂ ದುರ್ಯೋಧನ ಮಂಡು ಮಾಡ್ತಾನೆ ಇಂಗ್ಲೀಷಲ್ಲಿ ಇದು ಡಿಮಾರಲೈಸಿಂಗ್ ಅಂತೇವೆ ಹತ್ತು ಕೊಲೆ ಮಾಡಿದ ಒಬ್ಬ ಪಾಪಿಗೆ ನ್ಯಾಯಾಧೀಶ ಇವನ ನೇಣು ಹಾಕ್ರಿ ಅಂತ ಆರ್ಡರ್ ಮಾಡಿದರೆ ಹತ್ತು ಕೊಲೆ ಮಾಡಿದವನು ಕಟ್ಕಟ್ಟೆಯಲ್ಲಿ ನಿಂತವನು ಕೊನೆ ಇದೇನು ಹೇಳ್ತಾನೆ ಹೋಗ್ಲಿ ಬಿಡ್ರಿ ನನ್ನ ಇವತ್ತು ನೀವು ನೆನಾಕ್ತೀರಿ ನೀವೇನು ಉಳಿತೀರ ನೀವು ಒಂದು ದಿವಸ ಹೋಗ್ತೀರಿ ಆ ಇದ್ದವ್ರು ಚಪ್ಪಾಳೆ ಹಾಕಿ ಕೇಕೆ ಹಾಕಿ ಇವ್ರು ರಾರಡ ರಾರಡ ಅಂದ್ರೆ ನಗುತ್ತಾರೆ ಕನ್ಫ್ಯೂಷನ್ ಆಗುತ್ತೆ ಹೌದು ಅವನೂ ಸತ್ತ ಇವನೂ ಸತ್ತ ವ್ಯತ್ಯಾಸ ಇಲ್ವೇನು ವ್ಯತ್ಯಾಸ ಇರುವುದು ಸಾವಿನಲ್ಲಲ್ಲ ವ್ಯತ್ಯಾಸ ಇರೋದು ಬದುಕಿನಲ್ಲಿ ಮೌಲ್ಯಗಳಿರುವುದು ಬದುಕುವುದಕ್ಕಾಗಿ ಮೌಲ್ಯ ಇರುವುದು ಜೀವನಕ್ಕಾಗಿ ಬೇಲಿ ಇದ್ದಂತೆ ಅವನೂ ಸಾಯ್ತಾನೆ ಇವನು ಸಾಯ್ತಾನೆ ಆದ್ದರಿಂದ ಲೋಕವೂ ಇಲ್ಲ ನೀತಿಯೂ ಇಲ್ಲ ಧರ್ಮವೂ ಇಲ್ಲ ಇದು ಪಾಮರರು ವಂಚನೆ ಆಗ್ತಾರೆ ಅಂಥ ಮಾತನ್ನಾಡ್ತಾನೆ ದುರ್ಯೋಧನ ಇಷ್ಟು ವರ್ಷ ರಾಜ್ಯ ಸುಖವನ್ನು ಅನುಭವಿಸಿ ನಾನೇ ಪುಣ್ಯಶಾಲಿ ಅಧೀತಂ ವಿಧಿವದ್ದತ್ತಂ ವಿಧಿ ಪ್ರಕಾರವಾಗಿ ವೇದವನ್ನು ಓದಿದ್ದೇನೆ ದಾನ ಮಾಡಿದ್ದೇನೆ ಭೂ ಸಸಾಗರ ಸಮಸ್ತ ಭೂಮಂಡಲವನ್ನು ನಾನು ದೊರೆಯಾಗಿ ಅನುಭವಿಸಿದ್ದೇನೆ ಮೂರ್ಧ್ನಿ ಸ್ಥಿತ ಮಮಿತ್ರಾಣ ಶತ್ರುಗಳ ತಲೆಯನ್ನು ಮೆಟ್ಟಿದ್ದೇನೆ ಕೋನು ಸ್ವಂತ ತರೋಮಯ ನನ್ನ ಹಾಗೆ ಸ್ವತಂತ್ರವಾಗಿ ಬಾಳದವರು ಯಾರು ಯದಿಷ್ಟಂ ಕ್ಷತ್ರಬಂಧೂನಾಂ ಕ್ಷತ್ರಿಯ ಉತ್ತಮವಾಗಿರಲಿ ಅಧಮನಾಗಿರಲಿ ಯುದ್ಧ ಭೂಮಿಯಲ್ಲಿ ಸಾಯಬೇಕು ಅಂತ ಶಾಸ್ತ್ರ ಹೇಳುತ್ತೆ ನಾನು ಯುದ್ಧ ಭೂಮಿಯಲ್ಲೇ ಸತ್ತಿದ್ದೇನೆ ತದಿದಂ ನಿಧನಂ ಪ್ರಾಪ್ತಂ ಕೋನು ಸ್ವಂತ ತರೋಮಯ ದೇವಾರ್ಹ ಮಾನುಷಾ ಭೋಗಾಹ ಮನುಷ್ಯ ಲೋಕದಲ್ಲಿದ್ದು ದೇವತೆಗಳ ಸಮವಾದ ಭೋಗವನ್ನು ಅನುಭವಿಸಿದ್ದೇವೆ ಪ್ರಾಪ್ತ ಅಸುಲಭೋ ಪೈಹಿ ಇತರರಿಗೆ ಸಿಕ್ಕದೆ ಅದು ಭೋಗಗಳೆಲ್ಲ ಸಿಕ್ಕಿವೆ ಹಾಗೆ ನೋಡಿದರೆ ಎಂ ನಿಹತ ಸಂಕಲ್ಪ ನೀವೇ ಪಾಪಿಗಳು ನೀವೇ ಸಂಕಲ್ಪ ಕೆಟ್ಟವರು ಶೋಚಂತೋ ವರ್ತಯಿಷ್ಯಥ ನೋಡಿ ಶುರು ಮಾಡಿದ್ದ ನಾನು ಧರ್ಮರಾಜ ಅಳುವುದಕ್ಕೆ ನೀವು ಬದುಕಿರೋ ತನಕ ನಮ್ಮನ್ನು ಕೊಂದ್ರಲ್ಲ ಕೊಂದರಲ್ಲ ಕೊಂದ್ರಲ್ಲ ಅಂತ ಅಳ್ತಾ ಸಾಯುವುದು ನಿಮ್ಮ ಪಾಡು ಹುಟ್ಟಿದ ಕಾಡಲ್ಲಿ ಬೆಳೆದದ್ದು ಕಾಡಲ್ಲಿ ನಿಮ್ಮ ಕೈಲಿ ಭಿಕ್ಷೆ ಎತ್ತಿಸ್ದೆ ನೀವು ಕೊಡಬಾರದು ಹಿಂಸೆಯನ್ನು ಕೊಟ್ಟೆ ನೀವೇನೂ ಸುಖವನ್ನು ಪಡಲಿಲ್ಲ ನೀವೇ ಪಾಪಿಗಳು ನಾ ಎಲ್ಲವನ್ನೂ ಪಟ್ಟೆ ಎಂಥವಾದ ದೇವ ಮಾತಾಡಿದ ಹಾಗೆ ಇದು ಒಬ್ಬ ರಾಜಕಾರಣಿ ಹೇಳ್ಬೋದು ಜೈಲಿಗೆ ಹೋಗೋದಕ್ಕೆ ಮುಂಚೆ ಒಂದು ರಾಷ್ಟ್ರಕ್ಕೆ ಪ್ರಧಾನಿಯೋ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿಯೋ ಆಗಿದ್ದವನು ನಮ್ಮ ನೆರೆ ರಾಷ್ಟ್ರದಲ್ಲಿ ಒಬ್ಬ ಪ್ರಧಾನಿಯನ್ನೇ ನೇಣು ಹಾಕಿದರು ಅವನು ಹೇಳ್ಬೋದಲ್ಲ ಇಂಥ ಮಾತನ್ನು ಬದುಕಿರೋ ತನಕ ನಾನು ಜಾಯಿಂಟ್ ಮಿಲಿಟ್ರಿ ಆಪರೇಷನ್ನ ಚೀಫ್ ಇದ್ದೆ ದೇಶಗಳನ್ನು ಗೆದ್ದೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಕೊನೆಗಳಿಗೆ ನೇಣು ಹಾಕ್ತಾರೆ ಹಾಕ್ಕೊಳ್ಳಿ ಇದು ಎಂಥ ವಾಕ್ಯ ಮಹಾಭಾರತದಲ್ಲಿ ತಮಗೆ ತೋರಿಸದೆ ದುಷ್ಟ್ರ ಇವತ್ತಿಗೂ ಹೀಗೆ ಮಾತಾಡ್ತಾರೆ ಏನು ತಿಂದೆ ಅದೇ ಬಂತು ಕೋರ್ಟಲ್ಲಿ ಕೇಸ್ ಎಳೆದಾಡುತ್ತೆ ಐವತ್ತು ವರ್ಷವಾಯಿತು ತೀರ್ಮಾನ ಆಗೋದಿಲ್ಲ ಆ ಮನುಷ್ಯ ಸತ್ಯ ಹೋಗ್ತಾನೆ ಜಡ್ಜಿ ಸತ್ತು ಹೋಗ್ತಾನೆ ಎಷ್ಟೋ ಕೇಸುಗಳು ಎಳೆದಾಡ್ತವೆ ಜಗತ್ತಲ್ಲಿ ಭಾರತ ಒಂದರಲ್ಲೆಲ್ಲ ಇಡೀ ದೇಶದಲ್ಲಿ ಆದರೆ ಸಾವಿರ ಮುಂಚೆ ನೋಡು ನೀವೇ ಮಾಡಿಕೊಂಡ್ರಿ ನನ್ನ ಕ ನನ್ನ ಕಡೆಯಿಂದ ನೀವೇನು ಏನು ಶಿಕ್ಷೆ ಮಾಡೋಕ್ಕಾಯ್ತು ನನ್ನನ್ನು ನಾನೇ ಅನುಭವಿಸಿದೆ ಅಂತಾನೆ ಆದ್ದರಿಂದ ಲೋಕದಲ್ಲಿ ಕಲಿಯುಗದಲ್ಲಿ ನ್ಯಾಯವೆಂಬುದು ಸುಲಭವಾಗಿ ಸಿಕ್ಕೋದಿಲ್ಲ ಆದರೆ ಕಲಿಯುಗದಲ್ಲಿ ಕರ್ಮಫಲ ಹತ್ರ ಕೊಡುತ್ತೆ ಮನುಷ್ಯ ಮಾಡಿಕೊಂಡ ಕಾಯ್ದೆ ಬೇರೆ ದೇವರು ಮಾಡ್ತಕ್ಕಂಥ ನ್ಯಾಯ ನಿಯಮ ಬೇರೆ ಲಾ ಅನ್ನುವುದು ಬೇರೆ ಮೊರ್ಯಾಲಿಟಿ ಅನ್ನುವುದು ಬೇರೆ ಆದ್ದರಿಂದ ದುರ್ಯೋಧನ ವಾಕ್ಯಗಳನ್ನು ಕೇಳಿ ನಾವು ಮರಳಾಗಬಾರದು ನಮೇ ವಿಷಾದೋ ಭೀಮೇನ ಪಾದೇನ ಶಿರ ಆಹತಂ ಭೀಮ ನನ್ನ ತಲೆಯನ್ನು ಒದ್ದ ನನಗೇನು ದುಃಖವಿಲ್ಲ ಕಾಕಾವ ಕಂಕ ಹೃದ್ರಾವ ನಿಧಾಸ್ಯಂತಿ ಪದಂ ಕ್ಷಣಾತ್ ಇನ್ನೊಂದು ಕ್ಷಣಕ್ಕೆ ನನ್ನ ಪ್ರಾಣ ಹೋದ ಮೇಲೆ ತಲೆ ಮೇಲೆ ಹೊದ್ದು ಕೂತ್ಕೋಬೋದು ಕಾಗೇನು ಕೂತ್ಕೋಬೋದು ಭೀಮನನ್ನ ಹದ್ದು ಕಾಗೆ ಅಂತ ಕೊನೆಗಳಿಗೆ ಎಲ್ಲೂ ಇನ್ನೂ ಬೈತಾ ಇದ್ದಾನೆ ಇನ್ನೊಂದು ಸಲ ಹೊದಿಬೇಕು ಅನಿಸಿರಬೇಕು ದುರ್ಯೋಧನ ಭೀಮಸೇನನಿಗೆ ಪೂರ್ವೈರನುಗತೋ ಮಾರ್ಗೋ ದೇವೈ ಅಸುರಘಾತಿಭಿ ಅದು ಕೃಷ್ಣ ಅವನಿಗೇನು ಉತ್ತರ ಕೊಟ್ಟರು ಪ್ರಯೋಜನ ಆಗೋದಿಲ್ಲ ಧರ್ಮರಾಜ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾನೆ ಯಾಕೆ ಹೊಳಿತೀಯ ಮೂರ್ಖ ಅವನು ಹೇಳ್ದ ಅಂತ ನೀ ಡಿಮರ್ಲೈಸ್ ಆಗುವುದೇ ದೇವತೆಗಳು ಒಂದೊಂದು ಸಲ ಬದುಕುವುದಕ್ಕೆ ಶತ್ರುಗಳ ಅಪಮಾರ್ಗವನ್ನೇ ಅವರು ಹುಡುಕಬೇಕಾಯಿತು ಕೃತಕೃತ್ಯ ಶಸಾಯಾನ್ಹೇ ನಿಮ ಸಂರೋಚಯಾಮಹೇ ಹದಿನೆಂಟನೇ ದಿವಸ ಸಾಯಂಕಾಲ ಪ್ರಾಪ್ತವಾಯಿತು ಸಾಯಾಹ್ನೇ ನಿವಾಸಂ ರೋಚಯಾಮಹೇ ನಮ್ಮ ಶಿಬಿರಕ್ಕೆ ಹೋಗೋಣ ಎಂಬುದಾಗಿ ಅಪಣೆ ಮಾಡಿದ ದುರ್ಯೋಧನ ಇನ್ನೂ ಪ್ರಾಣ ಹೋಗಿಲ್ಲ ಇದು ಜ್ಞಾಪಕ ಇಟ್ಕೋಬೇಕು ಇವನೇನು ಅಲ್ಲ ಭೀಷ್ಮನ ಹಾಗೆ ಏಟ್ ಅಷ್ಟು ತಡ್ಕೊಂಡಿದ್ದಾನೆ ನೋವಾಗ್ತಾ ಇದೆ ಯಮಯಾತನೆ ಆಗ್ತಾ ಇದೆ ಇನ್ನೂ ಬದುಕಿದೆ ಬಂಡಪಿಂಡ ಕೆಟ್ಟವರು ಸುಲಭವಾಗಿ ಸಾಯೋದಿಲ್ಲ ಅವನ್ನ ಅಲ್ಲೇ ಬಿಟ್ಟರು ಅದರ ಸುತ್ತ ಭೀಷ್ಮನಿಗೆ ಮಾಡಿದ ಹಾಗೆ ಕಂದಕವನ್ನು ತೊಡೋದಾಗಲಿ ಪರಿಮಳವನ್ನು ಊದುಕೊಂಡು ಕಡ್ಡಿ ಹಚ್ಚೋದಾಗಲಿ ರಾಜರನ್ನು ರಕ್ಷಿಸುವಂತೆ ಕಾವಲುಗಾರನ್ನು ಹಾಕೋದಾಗಲಿ ಪಂಜು ಕೊಳ್ಳಿಯಾಗಲಿ ಏನೂ ಇಲ್ಲ ಹೆಣ ಬಿದ್ದಾಗ ಬಿದ್ದಿದ್ದಾನೆ ಕ್ಷೈಮೇಂದ್ರ ಕವಿ ಕಾಶ್ಮೀರದ ಹತ್ತನೇ ಶತಮಾನದ ಕವಿ ಮಹಾಭಾರತ ಮಂಜರಿ ಇನ್ನು ಮಹಾಕಾವ್ಯದಲ್ಲಿ ವರ್ಣನೆ ಮಾಡ್ತಾನೆ ಇವನು ಹೇಗೆ ಬಿದ್ದಿದ್ದ ಅಂದರೆ ಜೀವನ್ ವೃಕೈರ್ ಭಕ್ಷಿತಃ ಬದುಕಿರುವಾಗಲೇ ರಾತ್ರಿ ಹೊತ್ತು ತೋಡಗಳು ಬಂದು ಅವನ ತೊಡೆಗಳನ್ನು ಈ ಕಡೆ ಆ ಕಡೆ ಎಳೆದಾಡಿ ಎಳೆದಾಡಿ ಹಡಿದಾಡಿ ತಿಂದು ಬಿಟ್ಟವು ಏನು ಚರ್ಮ ಒಂದು ಅಂಟುಕೊಂಡಿತ್ತು ಆ ತೊಡೆಯನ್ನೆಲ್ಲ ತಿಂದು ಹಾಕಿಬಿಟ್ಟಿವೆ ಅದನ್ನು ಬೇರೆ ಅನುಭವಿಸ್ತಾ ಇದ್ದಾನೇನು ಅವನ್ನು ಮನುಷ್ಯ ಬದುಕಿರುವಾಗ ಸುಖ ಪಡೆದೇ ಇದ್ದರೂ ಸಾವಿನಲ್ಲಾದರೂ ಸುಖವಾಗಿ ಹೋಗಬೇಕು ಅವನಿಗೆ ಎರಡೂ ಆಗಲಿಲ್ಲ ಬದುಕಿರುವಾಗ ಸುಖದಲ್ಲಿದ್ದೆ ಅಂತ ಅವನು ಹೇಳ್ತಾನೆ ಆದರೆ ಮನಸ್ಸು ಚಡಪಡಿಸ್ತಾ ಇತ್ತು ಪಾಂಡವರು ಎಲ್ಲಿ ಬರ್ತಾರೆಯೋ ನನ್ನ ರಾಜ ಉಳಿಯುತ್ತೋ ಇಲ್ಲವೋ ಬರೀ ಕೋಪದಲ್ಲಿ ಕಾಮದಲ್ಲಿ ಕ್ರೋಧದಲ್ಲಿ ಇಹ ಪರ ಎರಡೂ ಭ್ರಷ್ಟನಾಗಿದ್ದಾನೆ ಈ ಕಡೆ ಪಾಂಡವರು ಐವರು ಉಳಿದ ಸೇನೆ ಸಮೇರವಾಗಿ ಯುದ್ಧ ಭೂಮಿಯಲ್ಲಿ ಕೌರವರ ಶಿಬಿರ ಎಲ್ಲಿತ್ತೋ ಅಲ್ಲಿಗೆ ಹೋದರು ಅಲ್ಲಿ ಏನೇನು ಉಳಿದಿತ್ತು ಆ ಐಶ್ವರ್ಯವನ್ನೆಲ್ಲ ಊರಿಗೆ ಸಾಗಿಸಿದ್ದಾರೆ ತಥೋ ಗಾಂಡೀವ ಧನ್ವಾನಂ ಅವ್ಯಭ ಆಶತ ಕೇಶವ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಏನು ಹೇಳ್ದ ಇವತ್ತು ಯುದ್ಧ ಮುಗಿದು ಹೋಯಿತು ಸ್ಥಿತಪ್ರಿಯ ಹಿತೇ ನಿತ್ಯಂ ಅತೀವ ಋಷಭ ಗಾಂಡೀವ ಎಂಬ ಬಿಲ್ಲಿನ ಹಗ್ಗವನ್ನು ಮೊದಲು ಕಳಚುವುದರ ಕೆಲಸ ಮುಗಿಯಿತು ಅವರೋಪಯ ಗಾಂಡೀವಂ ಅಕ್ಷಯವು ಚ ಮಹೇಶುಧೀ ನನ್ನ ಬೆನ್ನಿಗೆ ಕಟ್ಕೊಂಡಿದ್ಯಲ್ಲ ಅಕ್ಷಯ ಬತ್ತಳಿಕೆ ಅದನ್ನು ನೀನು ತೆಗೆದುಬಿಡು ಆದರೆ ಕೆಲಸವಾಯಿತು ಏನು ಯುದ್ಧವಿಲ್ಲ ಅಥಾಹಮವರೋಕ್ಷಾಮಿ ಪಶ್ಚಾತ್ ಭರದ ಸತ್ತಮ ಸ್ವಯಂಚೈವ ಅವರೋಹತ್ವಂ ವೇದಶ್ರೇಯ ತವಾನಗ ನಾನು ರಥದಿಂದ ಇಳಿಯಬೇಕು ಕಾಣೋ ಅರ್ಜುನ ಇದು ಅಗ್ನಿದತ್ತವಾದ ರಥ ಅದಕ್ಕೆ ಮೊದಲು ನೀ ಇಳಿದುಬಿಡು ಬಿಡು ಅಥಾಹಂ ಅವರೋ ಅವರೋಕ್ಷಾಮಿ ಅವರೋಹಣ ಇಳಿಯೋದು ನಾನು ಇಳಿಯುವುದಕ್ಕೆ ಇಷ್ಟಪಡ್ತೇನೆ ಯಾವಾಗ ಪಶ್ಚಾತ್ ನಾನು ಆಮೇಲೆ ಇಳಿತೇನೆ ನೀನೇ ಮೊದಲು ಇಳಿಬೇಕು ಸ್ವಯಂಚೈವ ಬರೋಹತ್ವಂ ನೀನೇ ಮೊದಲು ಇಳಿಯಬೇಕು ನಾನು ಯಾಕೆ ಹಿಡಿಬೇಕು ಅಂತ ಕೇಳಿದ ಅವನು ಸುಮ್ಮನೆ ಹೇಳಿದಷ್ಟು ಮಾಡು ಅಂದ ಶ್ರೀಕೃಷ್ಣ ಇಲ್ಲೊಂದು ಆಶ್ಚರ್ಯ ನಡೆಯುತ್ತೆ ಇಳಿ ಅಂತ ಹೇಳಿ ಪ್ರತಿನಿತ್ಯದ ಪದ್ಧತಿ ಹಾಗಿತ್ತು ಸಾರಥಿ ಮೊದಲು ಕೆಳಗೆ ಇಳಿದು ಹೋಗ ಕೊಟ್ಟು ಒಳಗಿದ್ದ ರಥಿಯನ್ನು ನಿಧಾನವಾಗಿ ಕೈ ಹಿಡಿದು ಕೆಳಗೆ ಇಳಿಸ್ತಾ ಇದ್ದ ಪದ್ಧತಿ ಈ ಹದಿನೇಳು ದಿವಸದಲ್ಲಿ ಹದಿನೆಂಟನೇ ದಿವಸ ಕೃಷ್ಣ ಹೇಳಿದ ನೀನು ಮೊದಲು ಇಳಿಯಬೇಕು ಇದೇನು ಕೃಷ್ಣ ಇವತ್ತು ಹೊಸ ಪದ್ಧತಿ ಹೇಳ್ತೇನೆ ಕೇಳು ಅಥ ಅಥ ಕೃಷ್ಣೋ ರಶ್ಮೀನು ಸೃಜ್ಯವಾಯಿನ ಪಾಂಡುಪುತ್ರ ಕೆಳಗೆ ಇಳಿದು ಬಿಟ್ಟ ಆಮೇಲೆ ಕೃಷ್ಣ ಕೆಳಗೆ ಲಗಾಮನ್ನು ತೆಗೆದು ಕುದುರೆಗಳ ಮೇಲೆ ಹಾಕಿ ತಾನೂ ಇಳಿದಿದ್ದಾನೆ ಅಥಾವತೀರ್ಣೆ ಭೂತಾನಾಮೀಶ್ವರೇ ಸುಮಹಾತ್ಮನಿ ಜಗತ್ತಿನ ಒಡೆಯನಾದ ಕೃಷ್ಣ ಕೆಳಗೆ ಇಳಿದ ಮೇಲೆ ದಧೆ ದಿವ್ಯೋ ರಥದ ಮೇಲೆ ಕೂತಿದ್ದ ಕಪಿ ವಾನರವೀರ ಆಂಜನೇಯ ಸ್ವಾಮಿ ಕೈ ಮುಗಿದು ಕೃಷ್ಣನಿಗೆ ಜಯ ಜಯ ಹೋಗಿ ಬರ್ತೇನೆ ಅಂತ ಹೇಳಿ ಅವನು ಹಾರಿ ಹೋಗಿಬಿಟ್ಟ ಅವನು ಹಾರಿ ಹೋದ ಕೂಡಲೇ ಆ ದಿವ್ಯ ರಥ ಕುದುರೆಗಳ ಸಮೇತವಾಗಿ ಸದಗ್ಧೋ ದ್ರೋಣಕರ್ಣಾಭ್ಯ ದಿವ್ಯೈ ಅಸ್ತ್ರೈ ಮಹಾರಥ ಅಥ ದೀಪ್ತೋಗ್ನಿನಾಖ್ಯಾಶು ಪ್ರಜ್ವಾಲ ಮಹೀಪತೆ ಧಗ ಧಗ ಧಗ ಉರಿದು ಹೋಯಿತು ಆ ರಥ ಎಂಥ ಚಿತ್ರ ಇದೆ ನೋಡಿ ಇದು ನನಗೆ ತಿಳಿದ ಹಾಗೆ ಇದರ ಚಿತ್ರಪಟವನ್ನು ಯಾರೂ ಬರೆದಿಲ್ಲ ಹೊಸದಾಗಿ ಬರೆಸಿ ಈ ಕ್ಯಾಲೆಂಡರ್ಗಳನ್ನು ಮಾಡತಕ್ಕವರು ಮಹಾಭಾರತದ ಚಿತ್ರಗಳನ್ನು ಕ್ಯಾಲೆಂಡರ್ ಬರೆಸಿ ಹಾಕಿದರೆ ಶಾಶ್ವತವಾಗಿ ಉಳಿಯುತ್ತೆ ಯಾರಾದರೂ ಮಾಡಬೇಕು ಅದು ನೋಡಿ ಆಶ್ಚರ್ಯವಾಯಿತು ಅರ್ಜುನನಿಗೆ ಜಾತಿ ಹೀಗಾಯಿತು ಸೋಪಾಸಂಗ ಸ ರಶ್ಮಿಶ್ಚ ಸ ಅಶ್ವ ಸ ಯುಗಬಂಧುರ ಆ ರಥಕ್ಕೆ ಮೂಕಿ ಏನಿತ್ತು ಕುದುರೆಗಳೇನಿದ್ದವು ಲಗಾಮೇನಿತ್ತು ಭಸ್ಮೀಭೂತೋಪತದ್ಭೂಮವು ಒಂದು ಕ್ಷಣದಲ್ಲಿ ಬೂದಿ ಅಲ್ಲಿ ಉರಿದು ಭೂಯಿತು ರಥೋ ಗಾಂಡೀವಧನ್ವನಃ ಕೃತಾಂಜಲಿ ಸಪ್ರಣಯಂ ಪ್ರಣಪತ್ಯಾಭಿವಾದ್ಯ ಚ ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾನೆ ಅರ್ಜುನ ಕೃಷ್ಣನಿಗೆ ಗೋವಿಂದ ಕಸ್ಮಾತ್ ಭಗವನ್ನಿ ರಥೋ ದಗ್ಧೋಯಮಗ್ನಿನ ಕಿಮೇ ತನ್ಮಹದಾಶ್ಚರ್ಯಂ ಅಭವತ್ ಯದುನಂದನ ತನ್ಮೇ ಬ್ರೂಹಿ ಮಹಾಬಾಹೋ ಶ್ರೋತವ್ಯಂ ಯದಿ ಮನ್ಯಸೇ ಇಲ್ಲೇನೋ ರಹಸ್ಯ ಇರಬೇಕಲ್ಲ ರಥಯಾತ್ರೆ ಶುಟ್ ಹೋಯಿತು ನನಗೆ ಹೇಳು ಅಂತ ಕೇಳಲಾಗಿ ಅದಕ್ಕೆ ಕೃಷ್ಣ ಹೇಳ್ದ ಈ ರಥ ಇವತ್ತು ಸುಡಲಿಲ್ಲಪ್ಪ ಯಾವತ್ತೋ ಸುಟ್ಟು ಹೋಗಿತ್ತು ಇದು ವಿಧ ಬಹುವಿಧೈರ್ದಗ್ಧ ಪೂರ್ವಮೇವ ಅರ್ಜುನ ಭೀಷ್ಮ ಎಷ್ಟು ಸಲ ಬ್ರಹ್ಮಾಸ್ತ್ರ ಬಿಟ್ಟಿದ್ದ ದ್ರೋಣ ಎಷ್ಟು ಸಲ ಬಿಟ್ಟಿದ್ದ ಕರ್ಣ ಅಸ್ತ್ರ ಏನಿತ್ತು ಅನೇಕ ಮಹಾವೀರ ಅಸ್ತ್ರಗಳು ಅದರಿಂದ ಸುಟ್ಟು ಹೋಗಿತ್ತು ಆದರೆ ಮದಧಿಷ್ಠಿತ್ವಾಚ ನಾನು ಇದರಲ್ಲಿ ಕೂತದ್ರಿಂದ ಸಮರೇ ನವಿಶೀರ್ಣ ಪರಂತಪ ನಾನಿದ್ದರಿಂದ ಅರ್ಥ ಉಳಿದಿತ್ತು ವಿಶೀರ್ಣೋ ವಿಶೀರ್ಣೋಯಂ ದಗ್ಧೋ ಬ್ರಹ್ಮಾಸ್ತ್ರ ತೇಜಸ ನಾನು ತಳೆದಿದ್ದೆ ಯುದ್ಧದಲ್ಲಿ ಅಧೀರಾಗದೇ ಇರಲಿ ಅಂತ ಇವತ್ತು ಸುಟ್ಟು ಹೋಯಿತು ಮಯ ವಿಮುಕ್ತ ಕೌಂತೆಯ ತ್ವಯ್ಯದ್ಯ ಕೃತಕರ್ಮಣಿ ನಾನು ನೀನು ಕೃತಕರ್ಮನಾದ ಮೇಲೆ ಎಳೆಯೋಣ ಅಂತಿದ್ದೆ ಅಲ್ಲಿ ತನಕ ಅದಕ್ಕೆ ಶಕ್ತಿ ಕೊಟ್ಟಿದ್ದೆ ಆದ್ದರಿಂದ ಅರ್ಜುನನ ಮೊದಲಿಳಿ ಅಂತ ಹೇಳಿದ್ದು ಅವನು ಸುಡದೇ ಇರಲಿ ಅಂತ ಹೇಳಿ ಪರಿಶ್ವಜ್ಜ ಚರಾಜಾನಂ ಯುಧಿಷ್ಠಿರಮ ಭಾಷತ ಧರ್ಮರಾಜನ ತಬ್ಬಿಕೊಂಡು ಕೃಷ್ಣ ಇನ್ನಷ್ಟು ಮಾತುಗಳನ್ನು ಆಡ್ತಾನೆ ರಥ ಸುಟ್ಟು ಹೋದದ್ದನ್ನು ನೋಡಿ ಧರ್ಮರಾಜ ಕೃಷ್ಣನನ್ನು ಕೇಳ್ತಾನೆ ಗೋವಿಂದ ಅಕಸ್ಮಾತ್ ಭಗವನ್ನಿ ರಥೋ ದಗ್ಧೋಯಮಗ್ನಿನ ಕಿಮೇ ತನ್ಮಹದಾಶ್ಚರ್ಯಂ ಅಭವತ್ ಯದುನಂದನಾ ತನ್ಮೇ ಬ್ರೂಹಿ ಮಹಾಬಾಹೋ ಶ್ರೋತವ್ಯಂ ಯಯಿ ಮನ್ಯಸೆ ಇದರಲ್ಲಿ ರಹಸ್ಯ ಇಷ್ಟು ದಿವಸ ಯಾತಕ್ಕೆ ಸುಡಲಿಲ್ಲ ಈ ರಥ ಏಕೆ ಈಗ ಸುಟ್ಟು ಹೋಯಿತು ನೀನು ಯಾಕೆ ಆಮೇಲೆ ಇಳಿದೆ ಅರ್ಜುನನ್ಯಾತಕ್ಕೆ ಮೊದಲು ಇಳಿಸಿದೆ ತಿಳ್ಕೋಬೇಕು ಅಂತ ಆಸೆ ಇದೆ ನೀ ತಿಳಿಯೋದಿದ್ರೆ ಹೇಳು ಅದಕ್ಕೆ ಕೃಷ್ಣ ಹೇಳಿದ ನಾನಾ ಅಸ್ತ್ರಗಳಿಂದ ಇದು ಮೊದಲೇ ಸುಟ್ಟಿತ್ತು ಅಸ್ತ್ರೈಹಿ ಪೂರ್ವಮೇ ವಾಯಮರ್ಜುನ ಈ ರಥದ ಮೇಲೆಯೇ ಬ್ರಹ್ಮಾಸ್ತ್ರ ಬಿಡಬೇಕು ಅಂತಿಲ್ಲ ಮೊದಲನೇ ದಿವಸ ಯುದ್ಧದಲ್ಲಿಯೇ ಭೀಷ್ಮ ಶ್ವೇತನನ್ನು ಕೊಲ್ಲುವುದಕ್ಕೆ ವಿರಾಟ ಪುತ್ರನನ್ನು ಯುದ್ಧದಲ್ಲಿ ಬ್ರಹ್ಮಾಸ್ತ್ರವನ್ನೇನು ಬಿಟ್ಟಿದ್ದ ಅದು ಇಡೀ ಪಾಂಡವ ಸೈನ್ಯವನ್ನು ಹೊಸಿ ತಗೊಂಡು ಹೋಯ್ತಲ್ಲ ಅದರಲ್ಲೇ ಸುಡಬೇಕಾಗಿತ್ತು ದ್ರೋಣಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಇನ್ನು ಎಷ್ಟೋ ಜನ ಬಿಟ್ಟಿದ್ದಾರೆ ಮದಧಿಷ್ಠ್ಯತತ್ವಾತು ಸಮರೇ ನ ವಿಶೀರ್ಣಃ ಪರಂತಪ ರಥದಲ್ಲಿ ನಾನು ಕುಳಿತಿದ್ದರಿಂದ ಅದು ಉಳಿದಿತ್ತು ನನ್ನ ಸಲುವಾಗಿ ಇದಾನೀಂತು ವಿಶೀರ್ಣೋಯಂ ದಗ್ಧೋ ಬ್ರಹ್ಮಾಸ್ತ್ರ ತೇಜಸ ಆ ಬ್ರಹ್ಮಾಸ್ತ್ರ ತೇಜ ಈಗ ಸುಟ್ಟು ಹೋಯಿತು ಈಗ ನಾನು ಕೆಳಗಿಳಿದ ಕೂಡಲೇ ಅದು ಹೋಯಿತು ಅದಕ್ಕೆ ಆಶ್ಚರ್ಯಪಟ್ಟ ಧರ್ಮರಾಜ ಕೇಶವನನ್ನು ತಬ್ಬಿಕೊಂಡ ಆಮೇಲೆ ಯುಧಿಷ್ಠರನಿಗೆ ಕೃಷ್ಣ ಹೇಳ್ತಾನೆ ನಾನು ಮಾತು ಕೊಟ್ಟಿದ್ದನ್ನು ನಡೆಸಿದ್ದೇನಪ್ಪ ಉಪಪ್ಲವ್ಯಂ ಸಾಗಾಂಡಿ ವಧನ್ವನ ಉಪಪ್ಲವ್ಯಕ್ಕೆ ನಾವೆಲ್ಲ ಸೇರಿದ್ದಾಗ ಏನು ಮಾತನ್ನು ಹೇಳಿದ್ದೆ ಆ ನೀಯ ಮಾಂ ಯತ್ಪುರ ತ್ವಮ್ಮವೋಚತಾ ನನಗೆ ನೀನು ಮಧುಪರ್ಕವನ್ನು ಕೊಟ್ಟು ನಮ್ಮ ಗೆಲುವು ನಿನ್ನಲ್ಲಿ ನಿಂತಿದೆ ಅಂತೇನು ಕೇಳ್ಕೊಂಡಿಯೋ ಯೇಷಭ್ರಾತ ಸಖಾ ಚೈವ ತವ ಕೃಷ್ಣ ಪರಂ ಧನಂಜಯ ಇವನು ನಿನ್ನ ತಮ್ಮ ಅಂತ ತಿಳ್ಕೊ ಈ ಅರ್ಜುನನನ್ನ ಅಂತೇನು ಹೇಳಿದ್ದೇವು ರಕ್ಷಿತವ್ಯೋ ಮಹಾಬಾಹೋ ಸರ್ವಾಸು ಆಪತ್ಸು ಇತಿ ಏನು ಆಪತ್ತು ಬಂದರೂ ಅರ್ಜುನ್ ರಕ್ಷಿಸೋದು ನಿನ್ನ ಭಾರ ಅಂತ ನಾನು ಮೇಲೆ ಹೇಳಿದ್ದೆಲ್ಲ ಅವ ಇವತ್ತು ಅದನ್ನು ನಡೆಸಿಕೊಟ್ಟಿದ್ದೇನೆ ಅದಕ್ಕೆ ಯುಧಿಷ್ಠರ ಹೇಳಿದ ಪ್ರಮುಕ್ತಂ ದ್ರೋಣಕರ್ಣಾಭ್ಯಾಂ ಬ್ರಹ್ಮಾಸ್ತ್ರಂ ಅರಿಮರ್ದನ ಕರ್ಣನು ಬ್ರಹ್ಮಾಸ್ತ್ರ ಬಿಟ್ಟಿದ್ದ ಕಸ್ತೋದನ್ಯಸಹಿತ ಸಾಕ್ಷಾದಪಿ ವಜ್ರೀ ಪುರಂದರ ನಿನ್ನ ಬಿಟ್ಟರೆ ಈ ಚತುರ್ಮುಖ ಬ್ರಹ್ಮನಾಗಲಿ ಇಂದ್ರನಾಗಲಿ ನನ್ನ ತಮ್ಮನನ್ನು ಕಾಪಾಡಬಲ್ಲವರು ಯಾರಿದ್ದರು ನೀನಿದ್ದರಿಂದ ನಮಗೆ ಜಯ ಪ್ರಾಪ್ತವಾಯಿತು ಯಥೋ ಧರ್ಮಸ್ತತ ತತಃ ಕೃಷ್ಣ ಯತಃ ಕೃಷ್ಣ ತಥೋ ಜಯ ಮುಕ್ತೆ ತೇ ವೀರ ಶಿಬಿರಂ ತವ ಭಾರತ ಕೃಷ್ಣ ಇದ್ದ ಕಡೆ ಜಯ ಅನ್ನೋದು ಇದಕ್ಕೇನೆ ಎಂಬುದಾಗಿ ಹೇಳ್ತಾ ಆ ಸೋದರರೆಲ್ಲ ತಮ್ಮ ತಮ್ಮ ಶಿಬಿರಕ್ಕೆ ಹೋಗಿದ್ದಾರೆ ಪ್ರವಿಶ್ಯ ಪ್ರತ್ಯಪದ್ಯಂತ ಕೋಶರತ್ನ ವೃದ್ಧಿ ಸಂಚಯಾನಿ ರಜತಂ ಜಾತರು ಪಂಚ ನಥ ಮೌಕ್ತಿಕಾನೇ ತಮ್ಮ ಸೈನ್ಯದಲ್ಲೇನೇನು ಉಳಿದಿತ್ತು ಕೌರವ ಸೈನ್ಯದಲ್ಲೇನೇನು ಉಳಿದಿತ್ತು ಅದೆಲ್ಲವನ್ನು ಲೆಕ್ಕ ಮಾಡಿದ್ದಾರೆ ವಾಸುದೇವನ ಸಹಿತ ಮಂಗಳಾರ್ಥಂ ಬಹಿರ್ಯಯುಹೂ